ಕೈಹ ಜಗತೀತಿ ಉಚಿತೈಹಿ ಗಂಡನಿಗೂ ಕೋಪ ಬಂದಿರಬಾರದು ಮಗನಿಗೂ ಉಪಕಾರವಾಗಿರಬೇಕು ಹೀಗೆ ಉಪಾಯೈಹಿ ವಿಸ್ಮಾರ್ಯ ಅವನಿಗೆ ಮಗ ಮಾಡಿದ ತಪ್ಪು ಮರೆತು ಹೋಗುವಂತೆ ಮರೆತು ಹೋಗೋದಕ್ಕೆ ಏನು ಮಾಡಬೇಕು ಮಾತು ಅಡ್ಡ ಮಾತು ತಿರುಗಿಸಬೇಕು ದೊಡ್ಡ ಉಪಾಯ ಉಪಾಯ ಮಾಡೋದು ಮಾತು ತಿರುಗಿಸೋದಂದ್ರೇನು ಅವನು ಫೀಸ್ ಕೊಟ್ಟಿದ್ನಲ್ಲ ನಿನ್ನೆ ಐದುನೂರು ನೂರು ಕಟ್ಟಿದ್ದೇನೆ ಕೇಳಬೇಡವೆ ಅಂದರೆ ಅದು ಸರಿಯಾಯಿತು ನಿಮ್ಮ ಕೊರಳಿನಲ್ಲಿ ಯಾಕ್ರಿ ಇದು ಟೈ ಸರಿಯಾಗಿ ಕಟ್ಟಿಲ್ಲ ಈಗ ಯಾಕೋ ವಕ್ರವಾಗಿದೆಯಲ್ಲ ಟೈ ವಕ್ರವಾಗಿದೆ ನಾ ವಕ್ರ ಆಗಿಲ್ವಲ್ಲ ಅಂದ ನೋಡ್ಕೊಳ್ಳಿ ಕನ್ನಡಿ ಎದುರಿಗೆ ನೋಡಿಕೊಂಡ ಇವಳು ಬೆನ್ನ ಹಿಂದೆ ಬಂದು ನಿಂತಳು ಎಷ್ಟು ಚಲವಾಗಿ ಕಾಣ್ತಾ ಇದ್ದೀಯ ಎಂದ ಹೋಯಿತು ಮಗನ ಜಗಳ ಅಲ್ಲಿ ಮುಂಗುದು ಹೋಯಿತು ಕಿಮೇ ತನ್ನಿರ್ದೋಷ ಇದೆಲ್ಲ ತಾಯಂದ್ರ ಮಾಡಬೇಕಾದ್ರೆ ಟ್ರಿಕ್ ಜ್ಞಾಪಕ ಇಟ್ಕೊಳ್ಳಿ ಯಾರಲ್ಲಿ ತಪ್ಪು ಮಾಡಿದ ಹುಡುಗ ಅವನು ಸ್ವಭಾವತಃ ಒಳ್ಳೆ ಹುಡುಗ ಏನೋ ಸಣ್ಣ ಪುಟ್ಟ ತಪ್ಪಾಗಿರುತ್ತೆ ಲೇಟಾಗಿರುತ್ತೆ ಉಪಾಯೈ ವಿಸ್ಮಹಾರ್ಯ ಸ್ವಜನಯಸಿ ಮಾತಾ ಅದಕ್ಕಾಗಿ ನಿನ್ನನ್ನು ತಾಯಿ ತಾಯಿ ಅಂತಾರೆ ವಿಜನ ಅಂತ ತಿಳ್ಕೊಂಡಿದ್ದವನ ಸ್ವಜನ ಅಂತ ಮಾಡ್ತೀಯೇ ತಮ್ ತಮ್ಮ ಮಕ್ಕಳು ಅಳದು ಶಂದ್ರಾಲ್ ತಾಯಿ ಮಾರಾವಾರ್ ದರಿ ಇಲ್ಲಾರ್ ಆಳ್ವಾರ್ ಹೇಳಿದರು ನಿಮ್ಮ ಮಕ್ಕಳ ಹತ್ರ ನಿಮಗೆ ಕರುಳು ಚುರುಕನ್ನತ್ತೆ ಇನ್ನೊಬ್ಬರ ಮಕ್ಕಳ ಹತ್ರ ಅನ್ಸೋದಿಲ್ಲ ಪೆತ್ತ ಮನಂಪಿತ್ತು ತಾಯು ತಂದೆಯು ಇಬ್ಬರೂ ಹಿತ ಒಂದು ಬಿಸಿನೀರು ಒಂದು ತಣ್ಣೀರಿದ್ದ ಹಾಗೆ ಬಿಸಿನೀರು ಏನು ಮಾಡುತ್ತೆ ಗಂಟಲಲ್ಲಿ ಗೊರಗೊರ ಅಂತಿದ್ರೆ ಆ ಕಪವಾದ ಪಿತ್ತಗಳನ್ನು ಇಳಿಸುತ್ತೆ ತಣ್ಣೀರೇನು ಮಾಡುತ್ತೆ ಕುದಿಯೋ ನೀರಿದ್ರೆ ಅದನ್ನು ಸ್ವಲ್ಪ ತಂಪು ಮಾಡಿ ಗಂಟಲಿಗೆ ಹಿತವನ್ನಾಗಿ ಮಾಡಿ ಕೊಡುತ್ತೆ ತಾಯಿ ತಂದೆಯರು ಬಿಸಿನೀರು ತಣ್ಣೀರು ಇದ್ದಾಗಿರಬೇಕು ತಾನಹಂ ದುಷತ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾಮಿ ಅಜಸ್ರಂ ಅಶುಭಾನ್ ಆಸುರೀಶ್ವೇವಯೋ ನಿಶು ಭಗವದ್ಗೀತೆಯ ವಾಕ್ಯ ಹದಿನಾರನೇ ಅಧ್ಯಾಯ ಮೂಢರು ನನ್ನನ್ನು ಕಾಣದೆ ಲೋಕ ಇಲ್ಲ ದೇವರಿಲ್ಲ ಭಕ್ತರಿಲ್ಲ ಪುಣ್ಯ ಇಲ್ಲ ಪಾಪ ಇಲ್ಲ ನಾ ಮಾಡಿದ್ದೇ ಸರಿ ಅಂತ ಹೇಳುವವರನ್ನ ನಾ ನರಕಕ್ಕೆ ಹಾಕ್ತೇನೆ ಅರ್ಜುನ ಯಾರನ್ನ ದ್ವಿಷ್ಯತಃ ನನ್ನನ್ನು ದ್ವೇಷ ಮಾಡುವವರನ್ನ ಭಕ್ತರನ್ನು ದ್ವೇಷ ಮಾಡುವವರನ್ನ ಕ್ರೂರ ದ್ವೇಷ ಮಾಡಿದರೆ ಅದರಿಂದ ಏನು ತಪ್ಪು ಅಂದ್ರೆ ಸ್ವಭಾವ ಕ್ರೂರವಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಇದು ಪ್ರಸಂಗ ತಗೊಂಡು ವಾಕ್ಯ ಗೀತೆ ಇಲ್ಲಿ ದೇವರಿಲ್ಲ ಅಂತ ಒಬ್ಬ ವಾದ ಮಾಡಿದರೆ ನನ್ನ ಗಂಟೇನು ಹೋಯಿತು ಅಂತ ಒಬ್ಬ ಕೇಳ್ತಾನೆ ಅವನು ಹೇಳ್ಕೊತಾನೆ ದೇವರಿಲ್ಲ ಅಂತ ಇಲ್ಲಪ್ಪ it reflects on your behaviour socially ನೀ ದೇವರಿಲ್ಲ ಅಂತ ಹೇಳಿದರೆ ನಿನ್ನ ನಡತೆ ಕ್ರೂರವಾಗುತ್ತೆ ಯಾಕೆ ಉದ್ದಂಡನಾಗ್ತೀಯ ನಾ ಮಾಡಿದ್ದೆ ಸರಿ ಅಂತೀಯೇ ಅದು ಸಮಾಜಕ್ಕೆ ಉಪದ್ರವಕಾರವಾಗುತ್ತೆ ಅದು ಆದ್ದರಿಂದಲೇ ಉಪನಿಷತ್ತಲ್ಲಿ ನಮ್ಮ ಶೋಕಕ್ಕೆ ದುಃಖಕ್ಕೆಲ್ಲ ಕಾರಣ ಯಾವುದು ಅಂತ ಕಠೋಪನಿಷತ್ತರು ಹೇಳಿದರು ಸಮಾನೇ ವೃಕ್ಷ ವೃಕ್ಷೇ ನಿಮಗ್ನ ಒಂದೇ ವೃಕ್ಷದಲ್ಲಿ ಒಂದು ಮರದ ಟೊಂಗೆ ಮೇಲೆ ಎರಡು ಪಕ್ಷಿಗಳು ಕೂತಿರುತ್ತೆ ಒಂದು ಅತ್ತಿ ಹಣ್ಣು ತಿಂತಾ ಇರುತ್ತೆ ಇನ್ನೊಂದು ತಿಂತಾ ಇರುತ್ತೆ ಆ ತಿನ್ನುವುದು ಅಲದಲದ ಅತೀಕಾಯಿ ತಿನ್ನುವುದು ಜೀವಾತ್ಮ ಇನ್ನೊಂದು ನೋಡ್ತಾ ಅಯ್ಯೋ ಕರ್ಮಫಲ ತಿಂತಾ ಇದೆಯಲ್ಲ ನಿನಗೂ ಒಳ್ಳೆ ರೆಕ್ಕೆ ಕೊಟ್ಟಿದ್ದೇನೆ ನನ್ನ ಕಡೆ ಬರೋದು ಬಿಟ್ಟು ಜನ್ಮದಲ್ಲಿ ಸುತ್ತಿಯಲ್ಲ ಅಂತ ಅವನನ್ನು ನೋಡಿ ಅಯ್ಯೋ ಅಂತ ಹೇಳ್ತಾ ಇನ್ನೊಂದು ಪಕ್ಷಿ ದ್ವಾಸುಪರ್ಣ ಸವಿಜಾಸಕಾಯ ಸಮಾನಂ ವೃಕ್ಷಂ ಪರಿಷಸ್ವಜಾತೆ ಉಪನಿಷತ್ತಲ್ಲಿ ಹೇಳಿದರು ವೇದದಲ್ಲಿ ಹೇಳಿದರು ಋಗ್ವೇದದಲ್ಲಿ ಬರುತ್ತೆ ಮಂತ್ರ ತಯೋರನ್ಯ ಪಿಪ್ಪಲಂ ಸ್ವಾದು ಅತ್ತಿ ಪಿಪ್ಪ ಅಂದರೆ ಅತಿ ಹಣ್ಣು ಆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಅನೀಶಯ ಶೋಚತಿ ಮುಖ್ಯಮಾನ ಇಂಥ ವಾಕ್ಯ ಇದು ಮುಖ್ಯ ಮೋಹ ಅಂದ್ರೆ ಅಜ್ಞಾನ ಮನುಷ್ಯನಿಗೆ ಅಜ್ಞಾನವೆಂಬುದು ಅಡರಿದರೆ ಅದರ ಕೊನೆ ಏನು ಅಂದರೆ ಅನೀಶಯ ನನಗೆ ಮೇಲ್ಪಟ್ಟು ಈಶ್ವರ ಇಲ್ಲ ಜಗತ್ತು ಇಲ್ಲ ನಿಯಮಾನು ಇಲ್ಲ ನಾ ಮಾಡಿದ್ದೇ ಬಂತು ಇವತ್ತು ವಚನ ಕೊಟ್ಟ ನಾಳೆ ವಚನ ಭ್ರಷ್ಟನಾದ ಸರ್ಕಾರದ ವಿಷಯಕ್ಕೆ ಕೇಳ್ತೇನೆ ಕೇಳಿ ಅವನು ಹೇಳ್ತಾನ ಒಬ್ಬ ಸಮಾಜಕ್ಕೆ ಹಿತವಾಗುವುದು ಬೇಕಿದ್ದರೆ ನಾ ವಚನ ಭ್ರಷ್ಟನಾಗುವುದಕ್ಕೂ ಸಿದ್ಧ ಒಬ್ಬರು ಬಾಯಲ್ಲಿ ಬಂತು ಈ ಮಾತು ಒಬ್ಬ ಮುಖ್ಯಮಂತ್ರಿ ಬಾಯಿಂದ ವಚನ ಭ್ರಷ್ಟನಾಗುವುದಕ್ಕೂ ಸಿದ್ಧ ಆದ್ದರಿಂದ ಸಮಾಜಕ್ಕೆ ಒಳ್ಳೇದಾಗುವುದಾಗಿದ್ರೆ ಹಾಂ ಇವರೇನು ಕೃಷ್ಣ ಇವರು ಕೃಷ್ಣ ಮಾಡಿದ್ಯಾವುದು ಅಶ್ವತ್ಥಾಮ ಹತಃ ಕುಂಜರಹ ಸುಳ್ಳು ಹೇಳಿಸ್ತಾ ಅಲ್ಲಿ ವಚನ ಭ್ರಷ್ಟ ಅಲ್ಲ ಧರ್ಮರಾಜನ ಕೈಲಿ ಹೇಳಿಸ್ತ ಅದು ಶುಕ್ರ ನೀತಿ ನಿಮ್ಮದು ವಕ್ರ ನೀತಿ ಲೋಕಕ್ಕೆ ಹಿತವಾಗುವಷ್ಟು ದೊಡ್ಡ ಪುರುಷರಲ್ಲ ನೀವು ನಿಮ್ಮ ಸ್ವಾರ್ಥ ನಮಗೆ ಗೊತ್ತಿದೆ ನಿಮ್ಮ ಜಾತಕ ಎಲ್ಲ ಹೇಳ್ತೀನಿ ನಾವು ಬೇಕಾಗಿದ್ರೆ ಆದ್ರಿಂದ ಅನೀಶಯ ಶೋಚತೆ ಮನುಷ್ಯ ಮಾಡುವ ಎಲ್ಲ ಪಾಪಗಳಿಗೆ ಮೂಲ ಯಾವುದು ಅಂದ್ರೆ ನಾಸ್ತಿಕ್ಯ ದೇವರಿಲ್ಲ ಅಂತ ಹೇಳುವುದು ದೇವರಿಲ್ಲ ಅಂತ ಹೇಳೋನು ಏನು ಮಾಡೋದಕ್ಕೂ ಅಂಜೋದಿಲ್ಲ ಲೋಕದಲ್ಲಿ ಆದ್ದರಿಂದ ನನ್ನನ್ನು ನನ್ನ ಭಕ್ತರನ್ನು ದ್ವೇಷ ಮಾಡ್ತಕ್ಕಂಥ ಅಂಥವರನ್ನ ನಾನು ನರಕಕ್ಕೆ ಹಾಕ್ತೇನೆ ಸಂಸಾರೇಶು ಕ್ಷಿಪಾಮಿ ನರಕಕ್ಕಿಂತ ಕೆಟ್ಟದ್ದು ಸಂಸಾರ ನರಕದಲ್ಲಾದರೆ ನಿಮಗೊಂದು ಕಂಪಾರ್ಟ್ಮೆಂಟ್ ಕೊಟ್ಟಿರ್ತಾರೆ ಹಾಸ್ಪಿಟಲ್ ವಾರ್ಡ್ ರೂಮ್ ಇದ್ದಾಗೆ ಅದು ನೀಟ್ವಾದ ಟೈಮಿಗೆ ಡಾಕ್ಟ್ರು ನರ್ಸ್ಗಳು ಬಾಯಿ ವಾರ್ಡೋ ಬರ್ತಾರೆ ಏನೇನೋ ಚುಚ್ಚುತ್ತಾರೆ ಮಾಡ್ತಾರೆ ಏನೇನು ಬಾಕಿ ಇದೆಯಪ್ಪ ಎಲ್ಲ ಮಾಡಿಬಿಡಿ ಎರಡು ಕೈಗೆ ಡ್ರಿಪ್ಸ್ ಹಾಕಿರ್ತಾರೆ ಶಂಕಚಕ್ರ ಅದರಾಗಿ ಹಾಕಲ್ ಮಲಗಿರಬಹುದು ಮೈಯಲ್ಲಿ ಚುಚ್ಚಿದೆ ಅಂತ ಭಾಗ ಇಲ್ಲ ಮಲಮೂತ್ರ ತೊಳೆಯುವುದಿಲ್ಲ ಹದಿನೈದು ದಿವಸ ಇಪ್ಪತ್ತು ದಿವಸ ಈ ಆಪರೇಷನ್ಗಳ ಅವಾಂತರದಲ್ಲಿ if you have to pity any one you have to pity the patient ಒಂದು ಮಗು ನಾಲ್ಕು ಕಾಲು ಎಂಟು ಕೈ ಇದ್ದಿದ್ದೆಲ್ಲ ಆಪರೇಷನ್ ಮಾಡಿದ್ರು ಸಣ್ಣ ಮಗು ಅದು ಹೇಳ್ಕೊಳ್ಳೋದಿಲ್ಲ ಪಾಪ ಕಷ್ಟ ಗೊತ್ತಾಗೋದಿಲ್ಲ ಕಲಿಯುಗ ಹುಟ್ಟುವಾಗಲೇ ಹಿಂಸೆ ಇದು ನರಕ ನರಕದಲ್ಲಿ ವಾಸಿ ಯಾಕೆ ಅಲ್ಲಿ ಆ ಟೈಮ್ ಸರಿಯಾಗಿ ಬರ್ತಾರೆ ತಲೆ ಕೊಯ್ತಾರೆ ಎಣ್ಣೆ ಕೊಬ್ಬರಿಗೆಲ್ಲ ಹಾಕ್ತಾರೆ ಅದು ನಿಯಮ ಇದೆ ಅಲ್ಲಿ ಆಸ್ಪತ್ರೆಯಲ್ಲಿ ನಿಯಮವಿಲ್ಲ ರೋಗಕ್ಕೆ ನಿಯಮವಿಲ್ಲ ಹುಟ್ಟಿ ಹುಟ್ಟಿ ಸಾಯುವುದಕ್ಕೆ ನಿಯಮವಿಲ್ಲ ಇವತ್ತು ಮನುಷ್ಯ ನಾಳೆ ಹಂದಿ ನಾಡಿದ್ದು ಕ್ರಿಮಿಕೀಟ ಸಂಸಾರೇಶು ನರಾಧಮಾನ್ ಕ್ಷಿಪಾಮಿ ಅಜಸ್ತ್ರಂ ಒಂದ್ಸಲ ಅಲ್ಲ ಬಹಳ ಸಲ ಅಶುಭಾನ್ ಆಸುರೇಶ್ವೇ ವಯೋನಿಷು ನನ್ನನ್ನು ದ್ವೇಷ ಮಾಡೋ ಜನ್ಮದಲ್ಲಿ ಹಾಕ್ತೇನೆ ಮದ್ಭಕ್ತಂ ಇದು ಇನ್ನೊಂದು ವಾಕ್ಯ ಶ್ವಪಚಮಾಪಿ ನಿಂದಾಂ ಕೊರುವಂತೆಯೇ ನರಾಹ ವರಾಹ ಪುರಾಣ ನೆನ್ನೆ ವರಾಹ ಕಥೆ ಹೇಳಿದೆ ನನ್ನ ಭಕ್ತರನ್ನು ಅವನು ಮಾಂಸ ಬೇಯಿಸುವ ಅತ್ಯಂತ ಕೀಳು ಜನ್ಮದಲ್ಲಿ ಹುಟ್ಟಿದ್ರೂ ಕೂಡ ಯಾವನು ನಿಂದನೆ ಮಾಡ್ತಾನೆಯೋ ಪದ್ಮಕೋಟಿ ಶತೆ ಶತೇನಾಪಿ ನಕ್ಷಮಾಮಿ ವಸುಂಧರೇ ಪದ್ಮ ಅಂದ್ರೆ ಒಂದು ಸಂಖ್ಯೆ ಇದು ಅರ್ಬುದ ನಿರ್ಬುದ ಶಂಖ ಇದು ಸಂಖ್ಯೆಗಳ ಹೆಸರು ನಮ್ಮಲ್ಲಿ ಸಾವಿರ ಈ ಹತ್ತು ಲಕ್ಷ ಕೋಟಿ ಹೇಳ್ತೇವಲ್ಲ ಕೋಟಿಗಿಂತ ಮೇಲೆ ಬರುವ ಸಂಖ್ಯೆಗಳಲ್ಲಿ ಪದ್ಮ ಅಂತ ಒಂದು ಶಬ್ದ ಕೋಟಿ ಶತೇನಾಪಿ ನನ್ನ ಭಕ್ತರನ್ನು ಜಾತಿ ಹಿಡಿದು ಯಾರು ನಿಂದನೆ ಮಾಡಿದರೆ ನಾನು ಅವರನ್ನು ಸಹಿಸೋದಿಲ್ಲ ಇದಕ್ಕೆ ಮೇಲೇನು ಸೆಕ್ಯುಲರ್ ಹೇಳ್ತೀರಿ ನೀವು ನಮ್ಮ ಪುರಾಣಗಳಿಗಿಂತ ಯಾವನೊಬ್ಬನಿಗೆ ತಿನ್ನೋಕೇನು ಇಲ್ಲ ಊರೊಳಗೆ ಸೇರಿಸಲಿಲ್ಲ ಜಬಲ್ ಮಾಡಿದ್ರು ಹೊರಗೆ ಹಾಕಿಬಿಟ್ಟು ಏನು ಸಿಕ್ಕಲಿಲ್ಲ ಊಟಕ್ಕೆ ಏ ಅವ್ನಿಗೆ ಯಾರು ನೀರು ಕೊಡಕೂಡುದು ಯಾರೂ ಬೆಂಕಿ ಕೊಡಕೂಡುದು ಊರೊಳಗೆ ಬಂದರೆ ಭಿಕ್ಷೆ ಹಾಕೂಡ್ದು ತಿನ್ನೋಕೇನು ಇಲ್ಲ ಮನುಷ್ಯ ಜನ್ಮ ಅವನ ಅಲ್ಲಿ ಇಲ್ಲಿ ನಾಯಿಗಳನ್ನು ಹಿಡಿದು ನಾಯಿಗಳನ್ನು ಕೊಂದು ನಾಯಿಯನ್ನು ಬೇಯಿಸಿ ತಿನ್ನುವಂಥ ಶ್ವಪಾಕ ಜನ್ಮ ನಾಯಿ ಮಾಂಸ ತಿನ್ನೋ ಕೆಲಸ ಅತ್ಯಂತ ಹೀನ ಜನ್ಮ ಅಂತೇವೆ ತಿನ್ನಬಾರ್ದನ್ನೆಲ್ಲ ತಿನ್ನುವುದು ನಾಯಿ ಆ ನಾಯಿಯನ್ನೇ ಹಿಡಿದು ತಿನ್ನುವನು ಶ್ವಪಾಕ ಈ ಕೆಲಸವನ್ನು ವಿಶ್ವಾಮಿತ್ರರು ಮಾಡಿದರು ತ್ರಿಶಂಕು ಮಾಡಿದ ಮಹಾಭಾರತದಲ್ಲಿ ಇದೆಲ್ಲ ಕಥೆಗಳು ಬರುತ್ತೆ ಕ್ಷಾ ಘೋರ ಕ್ಷಾಮ ಪೂರ್ವಾಶ್ರಮದ ವಿಶ್ವಾಮಿತ್ರರಿಗೆ ಯಾರು ನೀರು ಕೊಡಲಿಲ್ಲ ಬೆಂಕಿ ಕೊಡಲಿಲ್ಲ ಊರಾಚೆಗೆ ಹೋಗಾಚೆಗೆ ಸಮಾಜಕ್ಕೆ ನೀನು ಬಹಿಷ್ಕಾರ ಮಾಡಿದ್ದೀಯ ಅಂತ ಹೊರಗೆ ತಳ್ಳಿಬಿಟ್ರು ಅಂಥವನೊಬ್ಬ ಏನೋ ಅವನೇನು ತಪ್ಪು ಮಾಡಿದೇನೆ ಒಂದೊಂದು ಸಲ ಸಮಾಜ ಶಿಕ್ಷೆ ಮಾಡಿಬಿಡುತ್ತೆ ಯಾವನೊಬ್ಬ ತಪ್ಪು ಮಾಡಿದ ಕೊಲೆ ಮಾಡಿದ ದನ ತಿಂದ ಊರಾಚೆಗೆ ಇಟ್ಬಿಟ್ರು ಅವನಿಗೊಬ್ಬ ಒಳ್ಳೆ ಮಗ ಹುಡ್ತಾನೆ ಶಪಾಕನ ಮಗ ಇರ್ಬೋದು ಅವನಿಂಥ ಪ್ರವಚನವನ್ನು ಕೇಳಿ ಎಲ್ಲೋ ಸಂತೋಷ ಪಡ್ತಾನೆ ಬಾಗಲಲ್ಲಿ ಬಂದು ನಿಲ್ತಾನೆ ನೀವು ಹೇಳ್ತೀರಿ ಯಾರು ನೀನು ಆ ನಾಯಿ ಮಾಂಸ ತಿಂತಾನಲ್ಲ ಅವನ ಮಗ ಅಲ್ವ ನೀನು ಹೋಗಾಚೆಗೆ ಈ ಮಗು ಏನು ತಪ್ಪು ಮಾಡಲಿಲ್ಲ ಅವರ ಅಪ್ಪ ಮಾಡಿರ್ಬೋದು ಅವನು ಒಳ್ಳೆ ನಾಮ ಹಾಕ್ಕೊಂಡಿರ್ತಾನೆ ಯಾವ ಜಾತಿಯವನೋ ಪಾಪ ಅವ್ರಿಗೇನು ಸಂಸ್ಕಾರ ಯಾವ ಜನ್ಮಾಂತರದ ಪುಣ್ಯವೋ ಕೇಳಬೇಕು ಅಂತ ಆಸೆ ಬಂದು ಕೂತ್ಕೊಳ್ತಾನೆ ಒದಂಗಿನ ಕಿರಾನ್ ಯಾರಿಗೂ ಮುಟ್ಟಬಾರದು ನಾನು ಅಸ್ಪೃಶ್ಯನಾಗಿದ್ದೇನೆ ದೊಡ್ಡ ದೊಡ್ಡ ನಾಮ ಹಾಕೊಂಡವರು ಬಾಗಿಲಿಂದ ಆಚೆ ಹೋಗುವವರು ಇವನ ಅಂದು ಶ್ರಪಾಕಂಪಳ್ಳಿಯ ಯಮ ಅಂತ ಹೇಳಿದರೆ ಇಷ್ಟು ನೀವು ಹೇಳಿದ ಕಲ್ಪ ಕಲ್ಪಕೋಟೆಗಳಲ್ಲಿ ನಿಮ್ಮ ಅಪರಾಧವನ್ನು ನಾನು ಕ್ಷಮೆ ಮಾಡುವುದಿಲ್ಲ ವಸುಂಧರೆ ಭೂದೇವಿ ನೆನ್ಸಿಟ್ಟುಕೋ ಎಂಬುದಾಗಿ ಮದ್ಭಕ್ತಂ ಶ್ವಭಚಮಾಪಿ ನಿಂದಾಂ ಕುರುವಂತೆಯೇ ನರಾಹ ಪದ್ಮಕೋಟಿ ಶತೇನಾಪಿ ನಕ್ಷಮಾಮಿ ವಸುಂಧರೆ ಹರಿರ್ದುಃಖಾನಿ ಭಕ್ತೇಭ್ಯೋ ಹಿತಬುದ್ಧ್ಯ ಕರೋತಿ ಹಾಗೆ ನಮಗೆಲ್ಲ ಕಷ್ಟ ಕೊಡ್ತಾನಲ್ಲ ಭಗವಂತ ಅದು ಹಿತದೃಷ್ಟಿಯಿಂದಲೇ ಮಾಡ್ತಾನೆ ಹೇಗೆ ಶಸ್ತ್ರ ಕ್ಷಾರಾಗ್ನಿ ಕರ್ಮಾಣಿ ಸ್ವಪುತ್ರಾಯ ಯಥಾಪಿತ ತಂದೆಯಾದವನ ಮಗನಿಗೆ ಶಸ್ತ್ರಚಿಕಿತ್ಸೆ ಮಾಡ್ತಾನೆ ಆ ಬಿಹಾರದ ಮಗು ನಾಲ್ಕು ಕಾಲಿದ್ದಕ್ಕೆ ಕಾಲು ಕತ್ತರಿಸಿದ್ರು ನಾಳೆ ಆ ಮಗು ಚೆನ್ನಾಗಾಯಿತು ಬೆಳೆಯಿತು ಹಳೆ ಕಥೆ ಯಾರೋ ಹೇಳಿದ್ರು ಆಮೇಲೆ ಏನಪ್ಪ ನಾ ಹುಟ್ಟಿದಾಗಲೇ ನನ್ನ ಕಾಲು ಕತ್ತರಿಸಿದ್ಯಾ ಅಂತ ಕೇಳಿದ್ರೆ ತಂದೆ ಏನು ಹೇಳಬೇಕು ಅಮ್ಮ ನಿನ್ನ ಕಾಲು ಕತ್ತರಿಸಲಿಲ್ಲ ಅದು ಎಕ್ಸ್ಟ್ರಾ ಇದ್ದು ಉಪದ್ರವಾಗಿದ್ದನ ತೆಗೆದಮ್ಮ ಶಸ್ತ್ರಚಿಕಿತ್ಸೆಯೇ ಮಾಡಿದ್ರು ಹಿತಬುದ್ಧಿಯಿಂದ ಮಾಡಿದ್ದು ಕ್ಷಾರ ಉಪ್ಪು ಲವಣವನ್ನು ಹಾಕುವುದು ಹೊಟ್ಟೆಗೆ ಐಶ್ವರ್ಯ ನಿಮಗೆ ರೋಗ ಬಂದರೆ ಈ ವೈದ್ಯರುಗಳು ಆಯುರ್ವೇದ ವೈದ್ಯರುಗಳು ಕ್ಷಾರವನ್ನು ಕೊಡ್ತಾರೆ ತುಂಬ ಖಾರವಾದಂತಹ ಪುಡಿಗಳನ್ನು ಕೊಡ್ತಾರೆ ಅಗ್ನಿ ಕರ್ಮಾಣಿ ವಾಳಾಲರುತ್ತೆ ಚುಡಿನ ಆ ಗಂಧದ ಪುಡಿ ಗಂಧಿಗೆ ಪುಡಿ ಸಲ್ಫರ್ ಹಾಕಿ ಕಾರ್ಬಂಕಲ್ ಬಂತು ಸುಟ್ಟು ತೆಗೆಯುತ್ತಾರೆ ಮರುತ್ವನ್ಪಾಲ್ ಆ ವೈದ್ಯನ ವಿಷಯದಲ್ಲಿ ಎಷ್ಟೊಂದು ಪ್ರೀತಿಯನ್ನು ತೋರಿಸುವಂತೆ ಸ್ವಾಮಿ ವಿತ್ತುವ ಕೋಟಮ್ಮ ನಿನ್ನ ಕೃಪೆಯನ್ನು ನಾನು ಮರೆಯೋದಿಲ್ಲ ಅಂತ ಆಳ್ವಾರರು ಕರ್ಮಾಣಿ ಸ್ವಪುತ್ರಾಯ ಯಥಾಪಿತ ಮಣ್ತಿನ್ನ ಪ್ರಜೆಯೈ ಪಿಳ್ಳೆ ಲೋಕಾಚಾರ್ಯರು ಒಂದು ಮಗು ಯಾರೂ ಬೀದಿಲಿ ನೋಡಲಿಲ್ಲ ಅಂತ ಮೃದುವಾಗಿದ್ದ ಮಣ್ಣನ್ನು ತೆಗೆದು ತೆಗೆದು ತಿಂದುಬಿಡ್ತು ನಮ್ಮ ಕೃಷ್ಣನ ಹಾಗೆ ಮಕ್ಕಳಿಗೆ ಮಣ್ಣು ತಿನ್ನೋ ಚಟ ದೊಡ್ಡವ್ರಿಗೆ ಬೇರೆ ರೀತಿ ಮಣ್ಣು ತಿಂತಾರೆ ದೊಡ್ಡವರು ಗಣಿಗಳನ್ನೇ ತಿಂತಾರೆ ಕಲ್ಲುಗಳನ್ನೇ ತಿಂತಾರೆ ಮನುಷ್ಯರನ್ನೇ ತಿಂತಾರೆ ಸರ್ಕಾರಗಳನ್ನೇ ತಿಂತಾರೆ ಮಗು ಮಾಡಿ ದೊಡ್ಡ ತಪ್ಪಲ್ಲ ಕೆಲವರು ಮಣ್ಣು ಅಂದ್ರೆ ನಾಮದ ಮಣ್ಣನ್ನು ತಿಂತಾರೆ ಗರ್ಭಿಣಿ ಸ್ತ್ರೀಯರು ನೋಡಿದ್ದೀರಿ ಬಿಳಿ ಮಣ್ಣು ತಿನ್ನುವುದು ಇದು ಪಾಪವಲ್ಲ ಯಾರೋ ಬಂದು ಹೇಳಿದರು ಅಮ್ಮ ನಿನ್ನ ಮಗ ಮಣ್ಣು ತಿಂದುಬಿಟ್ಟ ಬೀದಿಯಲ್ಲಿ ಭಾಗವತದಲ್ಲಿ ಕಥೆ ಕೇಳಿ ಏನೋ ಕೃಷ್ಣ ಮಣ್ಣು ತಿಂದಿಯೇನೋ ಅಮ್ಮ ನಾ ಮಣ್ಣು ತಿನ್ನಲಿಲ್ಲಮ್ಮ ಎಲ್ಲಿ ಬಾಯಿ ತೆಗಿ ಬಾಯಿ ತೆಗೆದಲು ಮೋರ್ಚೆ ಹೋಗ್ಬೇಕು ತಾನು ಆ ಮಗನನ್ನು ಕೇಳಿ ಕೈಯಲ್ಲಿ ಕೋಲಿಟ್ಕೊಂಡು ಮಣ್ಣು ಏನೋ ಅಂತ ಕೇಳ್ತಾ ಇರೋದನ್ನು ಕಾಣ್ತಾಳೆ ಅಲ್ಲಲ್ಲಿ ಆಡಿಸಿದ್ರಲ್ಲ ಶೋದೆ ಇದು ಮಕ್ಕಳ ಲೀಲೆಯಲ್ಲಿ ಇದು ಸಾಮಾನ್ಯವಾದ ಲೀಲೆ ಕೃಷ್ಣ ಮಾಡಿದ್ದು ಅಸಾಧಾರಣ ಬೇರೆ ಒಂದು ಮಗು ಮಣ್ಣು ತಿಂದರೆ ತಾಯಿ ಏನು ಮಾಡ್ತಾಳೆ ನೂಗನ್ನು ಹಿಡಿದು ಎಳೆದು ಕೊರಡೆಯನ್ನು ತೆಗೆದುಕೊಂಡು ಒರಟಾದ ಪದಾರ್ಥದಿಂದ ನಾಲಿಗೆಯನ್ನು ತಿಕ್ಕಿ ತಿಕ್ಕಿ ತಿಕ್ಕಿ ವಾಂತಿ ಮಾಡಿಸ್ತಾಳೆ ಹೊಟ್ಟೆಯಲ್ಲಿದ್ದದ್ದು ಮಣ್ಣು ತಿನ್ನೋ ಮುಂಚೆ ತಿಂದಿದ್ದು ಕಡಲೆ ಉಂಡೆ ಪುರಿ ಉಂಡೆ ಚಕ್ಲಿ ಕೋಡ್ಬಳೆ ಎಲ್ಲ ಹೊರಗೆ ಬರುತ್ತೆ ಅದು ವಾಂತಿ ಮಾಡಿಸಿದ ಮೇಲೆ ಕಷ್ಟಪಟ್ಟು ಮಗು ಅಮ್ಮ ಎಷ್ಟು ಪ್ರೀತಿಯಿಂದ ತಿಂದಿದ್ದೆ ಪದಾರ್ಥ ಅದನ್ನೆಲ್ಲ ಹೊರಗಾಕಿಸ್ಬಿಟ್ಟಿಯಲ್ಲ ನೀನು ಮಗು ಆ ಚಕ್ಲಿ ತಿಂದಿದ್ದು ಕೋಡ್ಬಳೆ ತಿಂದಿದ್ದು ಕೆಟ್ಟದ್ದಲ್ಲಪ್ಪ ಈ ಮಣ್ಣು ತಿಂದಿಲ್ಲ ಒಗ್ಗರಣೆ ನಾಳೆ ಹೊಟ್ಟೆ ಬೇನೆ ಬರ್ತದಪ್ಪ ಅದ ಮಗು ಅರ್ಥ ಆಗೋದಿಲ್ಲ ಮುಂದೆ ಹೀಗಾಗುತ್ತೆ ಅಂತ ಇದು ಹಿತಬುದ್ಧಿಯಿಂದ ಮಾಡ್ತಾಳೆ ಮಗುಗೆ ಅರ್ಥ ಆಗೋದಿಲ್ಲ ಇಷ್ಟಪಟ್ಟು ತಿಂದಿದ್ದೇನೆ ಮಾಂತಿ ಮಾಡಿಸಿದಳು ಹಾಗೆ ನಾವು ನಮಗೆ ಹಿತ ಅಂತ ತಿಳ್ಕೊಳ್ತೇವೆ ಆದರೆ ಭಗವಂತ ಅದನ್ನ ಹಿತಬುದ್ಧಿಯಿಂದ ಬಿಡಿಸ್ತಾನೆ ನಮಗೆ ಇದು ಲಕ್ಷ್ಮೀ ದೇವಿ ಸ್ವಭಾವ ಹೇಗಿದೆ ಅಂದರೆ ಭಗವತಿ ಭವತ್ಯಾಂ ಸಮಾಪ್ಲುತೆ ತುಂಗೆ ಇದು ತುಂಬ ದೊಡ್ಡ ತತ್ವ ನೀಳಾ ತತ್ವ ಎಲ್ಲ ಹೇಳಬೇಕಿಲ್ಲಿ ಲಕ್ಷ್ಮೀದೇವಿಯಲ್ಲಿ ದಯಾದೇವಿಯಲ್ಲಿ ಅವನು ಆಸಕ್ತನಾಗಿದ್ದಾಗ ಅದೇ ಒಳ್ಳೆಯ ಸಮಯ ಭಕ್ತರ ಕಷ್ಟವನ್ನು ಬಿಡಿಸುವುದಕ್ಕೆ ಯಾಕೆ ಅಂತ ಕೇಳಿದ್ರೆ ಸಂಶ್ಲೇಷ ವಿಶ್ಲೇಷಗಳಿರಂಡಿಲಂ ಪುರುಷಕಾಲತ್ವಂ ತೋತ್ತುಂ கொத்தலர்ப்பும் குழல் ನಪ್ಪಿನ್ನೆ ಕೊಂಗೆ ಮೇಲ್ ವೈದ್ಯ ಕಿಡಂದ ಮಲರ್ ಮಾರ್ಭಾವಾಯ್ತಿರವಾಯ್ ಎಲ್ಲಿಂದಲ್ಲಿ ಹೋಗುತ್ತೆ ನೋಡಿ ಇದು ಆಚಾರ್ಯರ ವ್ಯಾಖ್ಯಾನಗಳಲ್ಲಿ ದಿವ್ಯ ಪ್ರಬಂಧ ಸ್ತೋತ್ರ ಸಾಹಿತ್ಯ ಇತಿಹಾಸ ಪುರಾಣ ಎಲ್ಲ ಸೇರಿಕೊಂಡಿರುತ್ತೆ ದಯಾದೇವಿ ಭಗವಂತನನ್ನು ಆಲಿಂಗನ ಮಾಡಿಕೊಂಡಿದ್ದಾಳೆ ಗೋದಾದೇವಿ ರೂಪದಲ್ಲಿ ಕೊತ್ತಲರ್ ಪೂಂಕುಳಲ್ ಕೊತ್ತು ಗೊಂಚಲು ಗೋದಾದೇವಿ ಒಂದೊಂದು ಬಿಡಿ ಹೂವನ್ನು ಮುಡಿಯೋದಿಲ್ಲ ಗೊಂಚಲು ಗೊಂಚಲಾಗಿ ಕಿತ್ತು ಹೂವನ್ನ ತಲೆಯಲ್ಲಿ ಮುಡ್ಕೊಂಡಿದ್ದಾಳೆ ಯಾವ ಹೂವಿದು ಭಕ್ತರೆಂಬ ಹೂವನ್ನ ಅರಳದೇ ಇರುವ ಮಗ್ಗನ್ನ ಕೊತ್ತು ಅಲರ್ ಪೂಂಕುಳಲ್ ನಪ್ಪಿನ್ನೈ ಅವಳೆದೆ ಮೇಲೆ ಭಗವಂತ ಮಲಗಿದ್ದಾನೆ ಉದ್ದೇಶವೇನು ಭಗವಂತನ ದಿವ್ಯ ಆಲಿಂಗನ ಸೌಖ್ಯದಿಂದ ಇವಳು ತಲೆಯಲ್ಲಿ ಮುಡಿದಿರುವ ಅರ್ಧಮುಗ್ಧವಾದ ಪುಷ್ಪಗಳು ಅರಳಬೇಕು ಭಗವಂತನ ಕೃಪೆ ಇಳಿದು ಬಂದು ಇವಳಿಗೋಸ್ಕರವಾಗಿ ಇವಳ ಮೂಲಕವಾಗಿ ಭಕ್ತರ ಮನಸ್ಸು ವಿಕಾಸವಾಗಬೇಕು ಇದು ಒಂದು ರೂಪಕ ಇನ್ನೊಂದು ಕೈಯಲ್ಲಿ ಚೆಂಡು ಹಿಡ್ಕೊಂಡಿರ್ತಾಳೆ ಭಗವಂತ ಅದನ್ನ ಕಾಲ್ ಚೆಂಡನ್ನಾಗಿ ಮಾಡಿಕೊಂಡು ಒದ್ದು ಅಲ್ಲಿ ಇಲ್ಲಿ ಇಪ್ಪತ್ತೆಂಟು ಆಟ ಆಡಿ ಫುಟ್ಬಾಲ್ ಮಾಡಿ ಯಾವ್ಯಾವ ಗೋಲಲ್ಲಿ ತೋರಿಸಿ ಒಂದು ಕ್ರಿಕೆಟ್ ಚೆಂಡಿಗೆ ಅವಾಂತರ ಆಗುತ್ತೆ ನೋಡಿ ಎಷ್ಟು ಜನ ಉಗಿದಿರ್ತಾರೆ ಅದಕ್ಕೆ ಬಾಯಿ ಎಂಜಲ್ ಮಾಡಿ ಮಾಡಿ ಮಾಡಿ ಎಷ್ಟೊಂದು ಕಡೆ ಬ್ಯಾಟ್ರಲ್ಲಿ ಏಟ್ ತಿಂದಿರುತ್ತೆ ಉದಾಹರಣೆ ಯಾತಕ್ಕೆ ಅಂದರೆ ನಾವು ನೀವು ಭಗವಂತನ ಕೈಯಲ್ಲಿ ಚೆಂಡಿದ್ದ ಹಾಗೆ ಸಂಸಾರದಲ್ಲಿ ಪುಟ್ಟಿದೆದ್ದು ಅಲ್ಲಿ ಇಲ್ಲಿ ನಾಯಿ ನರಿ ಎದ್ದು ಬರ್ತೇವೆ ಎನ್ನೊಡೆಯ ಪಂದಂ ಕಳೆದ ತದ್ದು ನಂಬಿ ಕೊಟ್ಬಿಡು ನಾನು ಚೆಂಡನ್ನು ಹೋಗು ರಂಗನಾಥನಿಗೆ ಹೇಳ್ತಾಳೆ ದಯಾದೇವಿ ನಿಮ್ಮ ಚಾಲ ರೀ ಇಪ್ಪತ್ತು ಕಡೆ ಹೋಗ್ತೀರಿ ನೀವು ನನ್ನ ಚೆಂಡನ್ನು ವಾಪಸ್ ಕೊಡಿ ಅಂತ ಕೇಳ್ತಾಳೆ ಗಂಗುಲಂಬ ಹಲುಮ ಆ ಭಾಷೆಗಳು ಓದಬೇಕು ಚೆಂಡು ಕೊಟ್ಬಿಡಿ ನನಗೆ ಆ ಚೆಂಡು ವಿಷಯ ಯಾಕೆ ಬರೀತಾರೆ ಪಾಳ್ವಾರರು ಅಂದರೆ ಅಯ್ಯ ಚೆಂಡಂದ್ರೆ ನಾವು ನೀವು ನೀವು ಕ್ರೀಡಾ ವಿನೋದ ಅಂತ ತಿಳ್ಕೊಂಡು ಅಪರಾಧ ಮಾಡಿದ ಮಕ್ಕಳನ್ನು ಕಾಲಲ್ಲಿ ಓದಿತೀರಿ ಕೈಯಲ್ಲಿ ಓದಿತೀರಿ ಬ್ಯಾಸ್ಕೆಟ್ ಬಾಲ್ ಅಂತ ಒಂದು ತಬ್ಲಿ ಆಟ ತಿರುಪಾವಿ ಇದೆಲ್ಲ ಹೇಳಿದ್ದೇನೆ ನಾನು ಬ್ಯಾಸ್ಕೆಟ್ ಬಾಲ್ ಅಂದರೆ ತಳವಿಲ್ಲದಂತ ಒಂದು ನೆಟ್ಟಲ್ಲಿ ಹಾಕ್ತಾರ ಅನ್ನ ಫುಟ್ಬಾಲ್ ಆದರೂ ವಾಸಿ ಒದ್ರೆ ನೆಟ್ಟಲ್ಲತ್ತೆ ನಿಂತ್ಕೊಳ್ಳುತ್ತೆ ಕ್ರಿಕೆಟ್ ವಾಸಿ ಯಾವನೊಬ್ಬ ಹಿಡ್ಕೊಳ್ತಾನೆ ಸಿಕ್ಸರ್ ಹೊಡೆದ್ರು ಬೌಂಡ್ರಿ ಆಚೆಗೆ ಒಬ್ಬ ಹಿಡ್ಕೋತಾನೆ ಇದು ನಮ್ಮ ತಲೆ ಮೇಲಾರು ಬೀಳುತ್ತೆ ಈ ತಬ್ಲಿ ಬ್ಯಾಸ್ಕೆಟ್ ಬಾಲಿನ ಜನ್ಮ ಇದನ್ನ ಹಾಕಿದ್ರೆ ತಳವಿಲ್ಲದ ಬಾವಿಯಲ್ಲಿ ಹೋಗಿ ಬಿದ್ದಂತೆ ಇಲ್ಲಿಂದ ಹೋಗಿ ಅಲ್ಲಿ ಬೀಳುತ್ತೆ ಅಲ್ಲಿಂದ ಹೋಗಿ ಇಲ್ಲಿ ಬೀಳುತ್ತೆ ಇದನ್ನ ನೋಡ್ಲಾರು ದಯಾದೇವಿ ಆ ಚೆಂಡನ್ನು ಕೊಟ್ಟುಬಿಡಿ ನನಗೆ ಆಟ ಸಾಕು ಈ ಮಕ್ಕಳು ಒದ್ದಾಡೋದು ನೋಡೋಕ್ಕಾಗೋದಿಲ್ಲ ಅವಳಿಗೆ ಸ್ವರೂಪಿಣಿ ಅವಳು ಸಂಶ್ಲೇಷ ವಿಶ್ಲೇಷ ಭಗವಂತನನ್ನು ಕೂಡಿರುವಾಗಲೂ ಆಗಲಿರುವಾಗಲೂ ಎರಡರಲ್ಲಿಯೂ ಭಗವಂತನಿಗೂ ಚೇತನನಿಗೂ ಉಪಕಾರ ಮಾಡುವ ಸ್ವರೂಪವುಳ್ಳವಳು ಹೇಗೆಂದ್ರೆ ಒಳ್ಳೆ ಲೋಕಾಚಾರ್ಯರು ಸಂಶ್ಲೇಷದಶೀಲ್ ಈಶ್ವರನೈತಿರುತ್ತಂ ವಿಶ್ಲೇಷದಶೀಲ್ ಚೇತನನೈತಿರುತ್ತಂ ರಾಮ ಸೀತೆಯರು ಒಟ್ಟಿಗೆ ಆಲಿಂಗನ ಮಾಡಿಕೊಂಡು ಸೌಖ್ಯದಲ್ಲಿದ್ದಾಗ ಸೀತಾದೇವಿ ಪಾಠ ಹೇಳ್ತಿದ್ಲು ಯಾರಿಗೆ ಭಗವಂತನಿಗೆ ಪಾಠ ಹೇಳ್ತಿದ್ಲು ಇಲ್ಲಿ ಇಲ್ಲದಿದ್ರೆ ಗಂಡನಿಗೆ ಪಾಠ ಹೇಳುವುದು ಬಹಳ ಒಳ್ಳೆ ಕೆಲಸ ಆಶ್ರಮದಿಂದ ಬಂದ ರಾಮಚಂದ್ರ ಬಹಳ ದಿವಸ ಆಯ್ತು ರಾಮಾಯಣ ಹೇಳಿ ಆಶ್ರಮದಿಂದ ಹೊರಗೆ ಬಂದು ಕೂಡಲೇ ಒಂದು ಕೇಳ್ತೇನೆ ಏನು ತಪ್ಪು ತಿಳ್ಕೋಬಾರದು ಅಂತ ಗಂಡು ನಾನು ಕೇಳಿದ್ದು ಸೀತಾದೇವಿ ಏಯ್ ಪೀಠಕ್ಕೆ ಅದಕ್ಕೆ ನೀನು ಯಾವತ್ತು ಬೇಕಾದ್ರೂ ಏನು ಬೇಕಾದ್ರೂ ಕೇಳು ಅಂತ ಹೇಳಿದ್ದೀನಲ್ಲ ಏನಿಲ್ಲ ರಾಕ್ಷಸರನ್ನು ಕೊಲ್ತೇವೆ ಅಂತ ನೀವು ಅಭಯ ಕೈ ಕೊಟ್ಟುಬಿಟ್ರಿ ಋಷಿಗಳಿಗೆಲ್ಲ ಋಷೀಣಾಮ ಅಭಯಂ ದತ್ತಂ ಕೃತಕ್ಷೇಮಾಶ್ಚ ದಂಡಕ ಶೂರ್ಪುಡಿಕೆ ಹೇಳ್ತಾಳೆ ಯಾರನ್ನೂ ಕೊಲ್ ಕೊಲ್ತೇನೆ ಋಷಿಗಳನ್ನು ತೊಂದರೆ ಮಾಡ್ತಕ್ಕವರನ್ನ ಅಂತ ಹೇಳಿಬಿಟ್ರಿ ಆದರೆ ಒಬ್ಬ ಕ್ಷತ್ರಿಯನಲ್ಲಿ ಮೂರು ತರಹ ದೋಷ ಇರುತ್ತೆ ಅಂತ ಶಾಸ್ತ್ರಜ್ಞರು ಹೇಳ್ತಾರೆ ಇತರರ ಸ್ತ್ರೀಯರನ್ನ ಕಣ್ಣಿಂದ ನೋಡುವುದು ಬಯಸುವುದು ಪರದಾರ ವಿಮರ್ಶನ ಪರದಾರ ದೃಷ್ಟಿ ಆ ತಾಯಿ ಅಂತ ಕಾಣಬೇಕಾದವಳನ್ನು ಇವಳು ನನ್ನ ಪತ್ನಿ ಆಗಿದ್ರೆ ಹೇಗಿರ್ತಿತ್ತು ಇದು ತಪ್ಪು ದೃಷ್ಟಿ ದೊರೆಗಳಿಗಿರಬಾರದು ಎರಡನೇದು ಸುಳ್ಳನ್ನಾಡುವುದು ನಿಮ್ಮಲ್ಲ ಸುಳ್ಳುಗಳಿಲ್ಲ ಇತರ ಸ್ತ್ರೀಯರನ್ನ ಕಣ್ಣಿಂದಲೂ ನೋಡುವುದಿಲ್ಲ ಮೂರನೇದೊಂದು ದೋಷ ಇದೆ ವಿನಾ ವೈರಂಚ ರೌದ್ರತ ನೇರವಾಗಿ ವೈರವಿಲ್ಲದೆಯೇ ಒಬ್ಬರ ಮೇಲೆ ರುದ್ರ ಬುದ್ಧಿ ಕಟ್ಟು ಬುದ್ಧಿ ಮಾಡಿ ಕ್ರೂರ ಬುದ್ಧಿಯಿಂದ ಆ ರಾವಣನ ಕೊಲ್ತೇನೆ ಕರ್ಣನ ಕೊಲ್ತೇನೆ ಹೀಗೆಲ್ಲ ಹೇಳಿಬಿಟ್ರಿ ರಾವಣ ನಮಗೇನು ಅಪರಾಧ ಮಾಡಿಲ್ವಲ್ಲ ಅಯೋಧ್ಯೆಗೆ ಮುತ್ತಿಗೆ ಹಾಕಿಲ್ವಲ್ಲ ನಾ ಹೀಗೆ ಕೇಳಿದೆ ಅಂತ ತಿಳ್ಕೋಬಾರದು ಏನದು ಶಿಕ್ಷೆಯೇ ನಿಮಗೆ ಗೊತ್ತಿರೋದು ನಿಮಗೆ ಎಚ್ಚರ ಮಾಡಿದೆ ಹೆಂಡತಿ ಕರ್ತವ್ಯ ಕಂಡ ಮರ್ತಿದ್ದನ್ನು ನೆನಪು ಮಾಡಬೇಕು ಅವನಿಗೆ ಡೇಟ್ಗಳನ್ನು ಹೇಳ್ಕೊಡ್ಬೇಕು ಈ ಹೊತ್ತು ಈ ಕೆಲಸ ಮಾಡಬೇಕು ಟೈಮ್ ಟೇಬಲ್ ಜ್ಞಾಪಕ ಇಟ್ಕೋಬೇಕು ಯಜಮಾನ್ರೇ ನೀವು ಹೀಗೆ ಮಾಪಯ ಕೊಟ್ಬಿಟ್ರಲ್ಲ ತಪ್ಪಲ್ವೇ ಅಂತ ಕೇಳಿದ್ವಿ ಇದು ಶಿಕ್ಷೆ ಮಾಡೋ ರಾಮನಿಗೆ ಪಾಠ ಹೇಳೋ ರೀತಿ ಅದಕ್ಕೆ ರಾಮಚಂದ್ರ ಕೈ ಮುಗಿದ ಆಹಾ ನೀನು ಜನಕನಂದಿನಿ ಒಳ್ಳೆ ತಂದೆ ಮನೆಯಲ್ಲಿ ಹುಟ್ಟಿ ಎಲ್ಲ ರಾಜಧರ್ಮ ತಿಳ್ಕೊಂಡಿದ್ದೀಯೇ ನೀ ಹೇಳಿ ಸರಿ ರಾಕ್ಷಸರ ಮೇಲೆ ನಾನು ಕೈ ಮಾಡುವುದು ತಪ್ಪು ಅಂತ ನೀನೇನು ಹೇಳಿದೆ ಹಾಗಲ್ಲ ಇವರೆಲ್ಲ ಗರ್ಭಭೂತ ಸಬೋಧನಾ ನಮ್ಮ ಹೊಟ್ಟೆಯಲ್ಲಿರುವ ಮಕ್ಕಳಿರುವಂಥ ಋಷಿಗಳು ಅವರು ಬಾಯಿ ಬಿಟ್ಟು ಕೇಳದೆ ಇದ್ರು ಅವರನ್ನು ರಕ್ಷಿಸಬೇಕಾದ ನನ್ನ ಕರ್ತವ್ಯ ನಿಮ್ಮ ಹೊಟ್ಟೆಯಲ್ಲಿ ಏನೋ ರೋಗ ಇರುತ್ತೆ ಶಸ್ತ್ರಚಿಕಿತ್ಸೆ ಮಾಡಬೇಕು ಯಾವನೋ ಒಬ್ಬ ವೈದ್ಯ ಗುರುತು ಪರಿಚಯ ಬರ್ತಾನೆ ನಿಮ್ಮ ಹೊಟ್ಟೆಯನ್ನು ಕೊಯ್ತಾನೆ ಅವನಿಗೆ ನಿಮ್ಮ ಮೇಲೆ ಏನು ಕೋಪ ಏನು ನಿಮ್ಮ ಮೇಲೆ ಕೋಪ ಇಲ್ಲ ನಿಮ್ಮ ಹೊಟ್ಟೆಯಲ್ಲಿರುವ ವಿಷಕ್ರಿಮಿಗಳನ್ನು ಅಥವಾ ರೋಗಾಂಶದ ಆ ಗೆಡ್ಡೆ ಬೆಡ್ಡೆ ಮುಂತಾದವನ್ನ ತೆಗೆದು ಹಾಕೋದು ಕರ್ತವ್ಯ ಆಪರೇಷನ್ನು ಸರ್ಕಾರ ಆಪರೇಷನ್ ಮಾಡುತ್ತೆ ಪೊಲೀಸರಿಗೆ ಸಾಮಾನ್ಯರ ಮೇಲೆ ಕಳ್ಳರ ಮೇಲೆ ನಕ್ಸಲರ ಮೇಲೆ ಕೋಪ ಅಂತಲ್ಲ ಅವ್ರು ಮಾಡೋ ಕೆಲಸ ತಪ್ಪು ಅದನ್ನು ಖಂಡಿಸಬೇಕಾದ್ರಿಂದ ನಾ ಮಾಡುವುದು ಸರಿ ಎಂಬುದಾಗಿ ರಾಮ ಸಮರ್ಥನೆ ಮಾಡಿಕೊಳ್ಳುವ ಸಂದರ್ಭ ಇಂಥದ್ದೆಷ್ಟೋ ಬಂದಿರುತ್ತೆ ಈ ಸಂಶ್ಲೇಷದಶೀಲ್ ರಾಮ ಸೀತೆ ಕೂಡಿರುವಾಗ ಆ ರಾಮನನ್ನ ತಿದ್ದುವುದು ರುಕ್ಮಿಣಿ ಕೃಷ್ಣನನ್ನ ತಿದ್ದಿದಂತೆ ಈಶ್ವರನೈ ತಿರುತ್ತಂ ಎಪ್ಪೋ ಸಂಶ್ಲೇಷ ದಶೆಯಲ್ ವಿಶ್ಲೇಷ ದಶೆಯಲ್ ಚೇತನನೈ ತಿರುತ್ತಂ ಆಗಲಿರುವ ಸಂದರ್ಭದಲ್ಲಿ ರಾಮ ಹತ್ತಿರ ಇಲ್ಲದೆ ಇರುವಾಗ ಪಾಠ ಹೇಳೋ ಚಟ ಬಿಡಲಿಲ್ಲ ಸೀತಾದೇವಿ ಯಾರಿಗೆ ಹೇಳಿದ್ಲು ತೇನ ಮೈತ್ರಿ ಭವತು ತೇ ರಾವಣನಿಗೆ ಪಾಠ ಹೇಳಿದ್ಲು ಲೇ ರಾಮ ಯಾರು ನಿನಗೆ ಗೊತ್ತಿಲ್ಲ ಕಾಣೋ ಪುರುಷ ಸಿಂಹಾಮನು ಯಾವ ಲೋಕದಲ್ಲಿ ಹುದುಗಿದ್ರೂ ನಿನ್ನನ್ನು ಅವನು ಬಿಡುವುದಿಲ್ಲ ಅನ್ಯಾಯವಾಗಲಂಕೆ ಹಾಳಾಗ್ಬಿಡುತ್ತೆ ನಿನ್ನ ಪತ್ನಿಯರೆಲ್ಲ ವಿಧವೆಯರಾಗ್ತಾರೆ ನೀನು ಬದುಕಬೇಕು ಲಂಕೆ ಬದುಕಬೇಕಾದ್ರೆ ರಾಮನ ಕಾಲು ಹಿಡ್ಕೊಳ್ಳೋದೇ ಬೇಕಾಗಿಲ್ಲ ಕೈ ಹಿಡ್ಕೊಂಡ್ರೂ ಸಾಕು ತೇನ ಮೈತ್ರಿ ಭವತೊತೆ ಉಪದೇಶವನ್ನು ಮಾಡಿದಳು ಅದೇ ರೀತಿ ಇದು ಮುಂದಿನ ವಾಕ್ಯ ಲೋಕಾಚಾರ್ಯರು ಸೂಕ್ತಿಗಳು ಒಂದಕ್ಕಿಂತ ಒಂದು ಇರುವರೆಯಂ ತಿರುತ್ತುವುದಂ ಉಪದೇಶತ್ತಾಲೇ ಆಚಾರ್ಯ ಪರಂಪರೆಯಲ್ಲಿ ಲಕ್ಷ್ಮೀನಾಥ ಸಮಾರಂಭ ಮೊದಲು ಭಗವಂತ ಎರಡನೇವಳು ಶ್ರೀದೇವಿ ಇವಳು ಒಂದು ಆಚಾರ್ಯಗಳು ನಮಗೆ ಗುರು ಪರಂಪರೆಯಲ್ಲಿ ಲಕ್ಷ್ಮೀದೇವಿ ನಮಗೆ ಪಾಠವನ್ನು ಹೇಳ್ತಾಳೆ ದ್ವಯಮಂತ್ರವನ್ನು ಹೇಳಿಕೊಡ್ತಾಳೆ ಮರ್ತದ್ದನ್ನು ಜ್ಞಾಪಕ ಮಾಡ್ತಾಳೆ ಭಗವಂತನಿಗೂ ಚೇತನನಿಗೂ ಇರುವರೆಯಂ ತಿರುತ್ತುವುದಂ ಉಪದೇಶತ್ತಾಲೆ ಉಪದೇಶತ್ತಾಲೆ ಇರುವರುಡೆಯಂ ಕರ್ಮಪಾರ ತಂತ್ರಂ ಕುಲಯಂ ಒಂದು ವಾಕ್ಯ ಕರ್ಮಪಾರತಂತ್ರ ಈಶ್ವರನಿಗೆ ನಮ್ಮನ್ನು ಉದ್ಧಾರ ಮಾಡಬೇಕಾದ್ರೆ ಅಡ್ಡವಾಗಿರುವುದು ನಮ್ಮ ಕರ್ಮ ಅವನು ಕರ್ಮ ಪರವಶ ಅವನ ಕರ್ಮ ಅಲ್ಲ ನಮ್ಮ ಕರ್ಮ ಅಡ್ಡ ಬರುತ್ತೆ ನಾವು ಮೇಲಕ್ಕೆ ಹೋಗಬೇಕಾದ್ರೆ ನಮ್ಮ ಕರ್ಮ ಅಡ್ಡ ಬರುತ್ತೆ ಇಬ್ಬರ ಕರ್ಮವು ಕಮ್ಮಿಯಾಗುವುದಕ್ಕೋಸ್ಕರವಾಗಿ ದಯಾಸ್ವರೂಪಿಣಿ ಭಗವಂತನನ್ನು ತಿದ್ದುತ್ತಾಳೆ ನಮ್ಮನ್ನು ತಿದ್ದುತ್ತಾಳೆ ಆದರೆ ಉಪದೇಶತ್ತಾಲೆ ಬೀಳಾದಬೋದು ಪಾಠ ಹೇಳಿಯೂ ಕೇಳದೇ ಇದ್ರೆ ಚೇತನನೇ ಅರುಳಾಲೇ ತಿರುತ್ತಂ ಈ ವಾಕ್ಯ ಕೇಳಿದ್ದೀರಾ ಜೀವಾತ್ಮನನ್ನ ಎಷ್ಟು ಹೇಳಿದರೂ ಅಕ್ಷರ ಬರೆಯೋ ಬರೆಯೋ ಬರೆಯೋ ಬರೀಲಿಲ್ಲ ವರ್ಕ್ ಕೊಟ್ಬಿಟ್ಟಿದಾರಮ್ಮ ಇಷ್ಟೊಂದು ಎಷ್ಟು ನನ್ನ ಕೈ ಬರೆಯೋಕ್ಕಾಗಲಿಲ್ಲ ಇವಳು ಕೂತ್ಕೊಂಡ್ಲು ಎಷ್ಟೋ ಜನ ತಾಯಿಂದ್ರಿಗೆ ಉಪನ್ಯಾಸ ಜಾತಕ್ರಮ ಬರಲಿಲ್ಲ ಮೈಸೂರಲ್ಲೊಬ್ರು ತುಂಬ ಬೇಕಾದವರು ಯಾಕಮ್ಮ ಬರಲಿಲ್ಲ ತುಂಬ ಕೇಳಿ ಪಡ್ತಿದ್ದವರು ಅವ್ರು ಎಷ್ಟು ಸ್ಪೀಡಾಗಿ ನೋಟ್ಸ್ ಮಾಡ್ತಾರೆ ನಿಮ್ಗೆ ಯಾರು ಅಷ್ಟು ಸ್ಪೀಡ್ ನೋಟ್ಸ್ ಮಾಡೋಕೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ ತಿರುಪತಿ ಕೋಡ್ನಲ್ಲಿ ಹತ್ತು ಪಾಶದ ಅರ್ಥ ಹೇಳ್ತಾ ಇದ್ದೇನೆ ಅಳ್ತಾ ಇದ್ದೇನೆ ಕಣ್ಣೀರು ಒರೆಸ್ಕೊಳ್ತಾ ಇದ್ದೇನೆ ಕನ್ನಡಕ ಹಾಕೋ ಜಾಗ ಎಲ್ಲ ಇಷ್ಟು ನೋಟ್ಸ್ ಮಾಡಿದರು ನೋಟ್ಸ್ ಮಾಡಿ ಟೈಪ್ ಮಾಡಿ ಫೋಟೋ ಸಮೇತ ಆಲ್ಬಮ್ ಮಾಡಿ ನನಗೆ ಕೊಟ್ಟಿದ್ದಾರೆ ಅವರು ಯಾಕಮ್ಮ ಬರಲಿಲ್ಲ ಮಗನಿಗೆ ಪರೀಕ್ಷೆ ಇವ್ರಿಗೆಲ್ಲ ಪರೀಕ್ಷೆ ಮಗನಿಗೆ ಪರೀಕ್ಷೆ ಇವರೇನು ಮಾಡಬೇಕು ಮಗನ ಹತ್ತಿರ ಕೂತಿರಬೇಕು ಅವನು ಮಹಾ ಬುದ್ಧಿವಂತ ಹುಡುಗ ಆ ಕುಟುಂಬವನ್ನು ದೇವರು ಹೇಗೆ ಸಂರಕ್ಷಣೆ ಮಾಡಿದ್ದಾನೆ ಅಂತ ಪರಮಾಶ್ಚರ್ಯ ಭಗವತ್ ಕೃಪೆಗೆ ಪಾತ್ರರಾದವರು ಹೇಗೆ ಬಾಳ್ತಾರೆ ಅಂದ್ರೆ ಅಂತಹ ಕುಟುಂಬಗಳ ನೂರಾರು ಜನರು ನೋಡ್ಬೇಕು ನೀವು ತಾಯಿ ಕೂತ್ಲು ಇವಳಿಗೋ ತೂಕಡಿಕೆ ಅರ್ಧ ರಾತ್ರಿ ಆಯಿತು ಒಂದು ಗಂಟೆ ಎಷ್ಟು ಮಾಡಿದ್ದಾನೆ ಹೋಮ್ ಹೋಮ್ವರ್ಕು ಒಂದು ಪೇಜು ಮಾಡಿಲ್ಲ ಆ ಒಂದು ಪೇಜಲ್ಲಿ ಆ ಆ ಈ ವ್ಯತ್ಯಾಸ ಗೊತ್ತಿಲ್ಲ ಹೊಸ ಗೊತ್ತಿಲ್ಲ ದೀರ್ಘ ಗೊತ್ತಿಲ್ಲ ಒತ್ತಕ್ಷರ ಗೊತ್ತಿಲ್ಲ ನೋಡಿದ್ಲು ಬೆಳಗ್ಗೆ ಏಳು ಗಂಟೆಗೆ ಅವನು ಹೋಗಬೇಕು ಕ್ಲಾಸ್ಗೆ ಹೋಮ್ ವರ್ಕ್ ಮಾಡಿದೆ ಇದ್ರ ಮೇಲೆ ಎಷ್ಟು ಬೆಂಚ್ ಮೇಲೆ ನಿಲ್ಲಿಸ್ತಾರೆ ಅಯ್ಯೋ ಮಗುವಿಗೆ ಹಿಂಸೆ ಆಗುತ್ತಲ್ಲ ಹೊರಗೆ ಹೋಗಿ ಒಂದು ಕಳಿಸ್ಬಿಡ್ತಾರಲ್ಲ ಅವಮಾನವಾಗುತ್ತಲ್ಲ ಅದಕ್ಕೇನು ಮಾಡೋದು ಮಗುವನ್ನು ನೀವು ಮಾಡೋದು ಅವ್ರು ಡನ್ ಯುವರ್ ಬೆಸ್ಟ್ ನಿನ್ನ ಕರ್ಮ ನಿದ್ದೆ ಮಾಡು ಪರವಾಗಿಲ್ಲ ನಾ ಮಾಡ್ತೀನಿ ಹೋಮ್ ವರ್ಕನ್ನು ಅಂತ ಕೂತ್ಕೊಂಡು ಮಗನ ಇವಳು ಸುಂದರವಾಗಿ ಅಕ್ಷರ ಬರೆಯಬಲ್ಲವಳಾಗಿದ್ದರು ಬೇಕಂತ ಸೊಟ್ಟ ಸೊಟ್ಟಾಗಿ ಎಡಗೈಯಲ್ಲಿ ಬರೆದು ಆ ಹೋಮ್ ವರ್ಕನ್ನು ಮಾಡಿ ಕೊಡುವಂತೆ ಉಪದೇಶತ್ತಾಲೆ ಮೇಳಾದ ಪೋದು ಚೇತನ ಅರುಳಾಲೇ ತಿರುತ್ತ ತನ್ನ ಕೃಪೆಯಿಂದ ತಿದ್ದುತ್ತಾಳೆ ಇಷ್ಟು ಹೇಳಿ ತಿಳಿಲಿಲ್ವೇನೋ ಹೋಗ್ಲಿ ಬಿಡು ನಾನೇ ಮಾಡ್ತೀನಿ ಟೇಬಲ್ ಕ್ಲೀನಾಗಿ ಇಡಬೇಕು ಪುಸ್ತಕ ಇಲ್ಲೇ ಇರಬೇಕು ಚಪ್ಪಲಿ ಇಲ್ಲೇ ಇರಬೇಕು ಪೆನ್ ನೂರು ಸಲ ಹೇಳಿದ ಒಬ್ಬ ತಂದೆ ಮಗನಿಗೆ ಮಾಡಲಿಲ್ಲ ಮಾರನೇ ದಿವಸ ಏನು ಮಾಡಿದ ತಾನೇ ಎಲ್ಲವನ್ನ ಹೊಂದಿಸಿಟ್ಟ ಮಗುವಿನ ನಾಚಿಕೆ ಆಯಿತು ಅಪ್ಪ ನಾನೇ ಮಾಡ್ತೇನೆ ಧಾರವಾಡದಲ್ಲಿ ಒಬ್ಬರು ವೀರಶೈವ ಮಠಾಧೀಶ್ವರರು ಮೃತ್ಯುಂಜಯ ಸ್ವಾಮಿಗಳು ಅಂತ ಬಹಳ ದೊಡ್ಡವರು ಮಹಾಪುರುಷರು ನಾನು ನೋಡಿದ್ದು ಅವ್ರನ್ನ ಧಾರವಾಡಕ್ಕೆ ಹೋದ ಹೊಸದರಲ್ಲಿ ಯಾವುದೋ ಒಂದು ಸಣ್ಣ ಹಳ್ಳಿ ನಲ್ವಡಿ ಅಂತ ಒಂದು ಹಳ್ಳಿ ಆ ಹಳ್ಳಿಯಿಂದ ಬಂದವರು ಆ ಮಠವನ್ನು ಎಷ್ಟು ಮೇಲೆ ತಂದರು ಅಂದರೆ ಅವರು ತಿಳಿದ ಹಾಗೆ ಅವರು ಬಹಳ ಓದಿದವರಲ್ಲ ಅನುಭವ ತುಂಬ ಅವರಿಗೆ ಶಿವಾನುಭವ ಡಿಸಿಪ್ಲಿನ್ ಮಠಕ್ಕೆ ಬರೋರು ಚಪ್ಪಲಿನೆಲ್ಲ ಒಂದು ಕ್ರಮದಲ್ಲಿ ಶಿಸ್ತಾಗಿ ಬಿಡಬೇಕು ರಾಶಿ ಹಾಕಿಬಿಟ್ರೆ <clears throat> ಯಾರ ಚಪ್ಪಲಿಯೂ ಯಾರಿಗೂ ಸಿಕ್ಕೋದಿಲ್ಲ ನಿಮಗೂ ಅದೇ ಪಾಠ ಮೊದಲು ಚಪ್ಪಲಿ ಸರಿಯಾಗಿ ಬಿಡೋದು ಕಲ್ತ್ಕೋಬೇಕು ಹಿಮಾಸೀತಂ ರಜಾಯತಕಂ ಕೇಳಿದ ಹಾಗೆ ಗೊತ್ತಿಲ್ಲದೆ ಕತ್ಲೆ ಕಡಿಬಿಡಿಯಲ್ಲಿ ಕೆಲವರು ಒಬ್ಬರು ಚಪ್ಪಲಿ ಒಂದು ಕಾಲದು ಇನ್ನೊಬ್ಬರು ಇನ್ನೊಂದು ಕಾಲದು ಇವ್ರಿಗೂ ಪ್ರಯೋಜನವಿಲ್ಲ ಅವ್ರಿಗೂ ಪ್ರಯೋಜನವಿಲ್ಲ ಒಂದು ಹೊಸದು ಒಂದು ಹಳೆಯದು ಒಂದು ಮೂರು ಜನ್ಮದ್ದು ಒಂದು ನೂರು ಜನ್ಮದ್ದು ಇದು ಹೇಳಿದ್ರು ಹೇಳಿದ್ರು ಹೇಳಿದ್ರು ಅವರು ಜನ ಕಲ್ತ್ಕೊಳ್ಳಿಲ್ಲ ಮಾರನೇ ದಿವಸ ಎಲ್ಲ ಬಂದರೂ ದೊಡ್ಡ ಕಾಂಗ್ರಿಗೇಷನ್ ಐದುನೂರು ಜನ ಸೇರಿದ್ದಾರೆ ಸ್ವಾಮಿಗಳು ಉಪನ್ಯಾಸ ಮಾಡಬೇಕು ಸ್ವಾಮಿಗಳು ಇಲ್ಲವೇ ಇಲ್ಲ ಅಲ್ಲಿ ಪತ್ತೆ ಎಲ್ಲಿ ಅಂದರೆ ಆ ಚಪ್ಪಲಿ ಬಿಡೋ ಜಾಗದಲ್ಲಿ ಹೋಗಿ ಭಕ್ತರ ಪಾದಕ್ಕೆ ಎಲ್ಲ ಒರೆಸಿ ಒಂದು ಕ್ರಮದಲ್ಲಿ ಬಿಡ್ತಾ ಇದ್ದ ಕಣ್ಣಿಂದ ನೋಡಿದ್ದೇನೆ ಯಾಕೆ ಹೇಳ್ತೇವೆ ಅಂದರೆ ಲಕ್ಷ್ಮೀದೇವಿ ದಯಾದೇವಿ ಏನು ಮಾಡ್ತಾಳೆ ಬುದ್ಧಿ ಹೇಳಿದರು ಉಪದೇಶತ್ತಾಲೆ ಮೀಳಾದ ಪೋದು ಚೇತನನೆ ಅರುಳಾಲೇ ತೀರತ್ತು ಕೃಪೆಯಿಂದ ತಿದ್ದುತ್ತಾಳೆ ಉಪದೇಶ ಮಾಡಿಯೂ ಭಗವಂತ ಕೋಪವನ್ನು ಬಿಡದೆ ಚಟ ಬಿಡಲಾರದೆ ದಂಡಧರತ್ತ ಶಿಕ್ಷೆ ಮಾಡಿಯೇ ತೀರ್ತೇನೆ ಅಂತ ಹೇಳಿದ್ರೆ ಈಶ್ವರನೇ ಅಳಹಾಲೇ ತಿರುತ್ತಂ ನೋಡಿ ಹೇಗಿದೆ ಅರ್ಥ ತನ್ನ ಸೌಂದರ್ಯವನ್ನು ಪ್ರದರ್ಶನ ಮಾಡಿ ಒಂದು ನಗೆ ಬೀಸ್ತಾಳೆ ಆ ದಯಾದೇವಿಯ ನಗೆಯಲ್ಲಿ ಭಗವಂತ ಮುಳುಗಿ ಹೋಗಿಬಿಡ್ತಾನೆ ಭವತ್ಯಾಂ ಸಮಾಪ್ಲುತೆ ತುಂಗೆ ಲಕ್ಷ್ಮೀದೇವಿಯ ಸೌಂದರ್ಯದಲ್ಲಿ ಮಗ್ನನಾಗಿ ಮುಳುಗಿ ಭಗವಂತ ಪರತಂತ್ರನಾಗುವಂತೆ ಅದೇ ಕೊತ್ತಲರ್ ಪೂಂಕುಳಲ್ ನಪ್ಪಿನ್ನೆ ಕೊಂಗೆ ಮೇಲೆ ವೈತೆ ಕಿಡಂದ ಮಲರ್ಮಾರ್ಭ ಇದನ್ನೇ ವೇದಾಂತೇಶಕರು ಬೇರೆ ರೀತಿಯಲ್ಲಿ ಹೇಳ್ತಾರೆ ಎಲ್ಲ ಪೂರ್ವಾಚಾರ್ಯರ ವಾಕ್ಯಗಳು ಒಂದಕ್ಕೊಂದಕ್ಕೆ ಎಷ್ಟು ಚೆನ್ನಾಗಿ ಹೊಂದಿದೆ ಒಂದು ಶತ ಉಪನ್ಯಾಸ ಆಗಿದ್ರು ಮುಗಿಯುವುದಿಲ್ಲ ಇದು ಒಂದು ಕಡೆ ನಿಂತ್ಕೋಬೇಕು ಅಪ್ರತಿಗಮ ಜನಾನಂ ಹಸ್ತಾವಲಂಬೋ ನನ್ನಂಥ ಅವರಿಗೆ ಹಸ್ತಾವಲಂಬ ಕೈ ಹಿಡಿದು ಮೇಲೆತ್ತುವುದಕ್ಕೆ ಇದೇ ಒಳ್ಳೆ ಸಮಯ ತಾಯಿ ಇದಿ ಮಂಚಿ ಸಮಯ ಮುರಾರ ತ್ಯಾಗರಾಜರು ಮಾಡಿದ್ದಾರೆ ಒಳ್ಳೆ ಸಮಯ ತಾಯಿ ನಿನ್ನನ್ನು ನೋಡ್ತಾ ಇದ್ದಾರೆ ನನ್ನ ಮೇಲೆ ಎತ್ತು ಅಂತ ಕೇಳುವಂತೆ ಇದು ಒಂದು ಇದು ಹದಿಮೂರನೇ ಶ್ಲೋಕ ಈಗ ಹದಿನಾಲ್ಕನೇ ಶ್ಲೋಕ ಒಂದು ಹೇಳಿ ಇವತ್ತು ಉಪನ್ಯಾಸ ಮುಗಿಸೋಣ ಈ ಶ್ಲೋಕ ಎಲ್ಲರಿಗೂ ಗೊತ್ತಿರಬಹುದು ಕೃಪಣಜನ ಕಲ್ಪಲತಿ ನಿಷ್ಕ್ರಿಯ ಘತಾಪರಾಧಸ ವೃಷಗಿರಿನಾಥ ದಯೇ ತ್ವಾಂ ವಿದಂತಿ ಸಂಸಾರ ತಾರಣೀಂ ವಿಬುಧಾ ಕೃಪಣಜನ ಕಲ್ಪಲತಿ ಕೃಪಣರು ಕಾರ್ಪಣ್ಯ ಭಾವ ನನಗಿನ್ನೇನು ಬೇರೆ ಗತಿ ಇಲ್ಲ ಅನ್ನು ಶರಣಾಗತಿ ಮಾಡುವಾಗ ಈ ಕಾರ್ಪಣ್ಯವೆಂಬ ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾ ಸ್ಯಾತ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ ಅರ್ಜುನ ಕೇಳಿಕೊಂಡ ಕಾರ್ಪಣ್ಯ ಭಾವ ಹಾಕಿದ ಅಷ್ಟು ದೊಡ್ಡ ವೀರ ಶೂರ ಊರ್ವಶಿಯನ್ನು ಗೆದ್ದವನು ಶಾಪ ಪಡ್ಕೊಂಡು ಬಂದ ಜಾರ ಚಾರಿತ್ರವನ್ನು ಬಿಡಲಿಲ್ಲ ಜಾರದೇ ಇದ್ದವನು ಅರ್ಧಾಸನದಲ್ಲಿ ಕೂತಿದ್ದವನು ಶಿವನನ್ನು ಬಗ್ಗಿಸಿದವನು ಅವನ ಕೈಲಿ ಪಾಶುಪದಾಸ್ತ್ರ ಪಡ್ಕೊಂಡವನು ಅವನಿಗೊಂದು ರೋಗ ಬಂತು ಯುದ್ಧ ಮಾಡುವುದು ಒಳ್ಳೆಯದೋ ಸರಿಯೋ ಅದೇ ಮರೆತು ಹೋಯಿತು to be or not to be ಮ್ಯಾ ಹ್ಯಾಮ್ಲೆಟ್ಗೆ ಬಂದ ಹಾಗೆ ನಿಶ್ಚಯ ಆಗಬೇಕಾದ ಸಂದರ್ಭದ ಬುದ್ಧಿ ಅನಿಶ್ಚಯ ಆಗಿ ಹೋಗು ಎನ್ನ ಪೊಣ್ಣನ್ನು ತೆರೆಯಲಿಯೇ ಈ ಮಕ್ಕಳಿಗೆ ಈ ನಿಶ್ಚಯ ಜ್ಞಾನ ಸುಲಭವಾಗಿರೋದಿಲ್ಲ ಚಂಚಲತ್ವ ನಾಳೆ ಸ್ಕೂಲ್ ಇದೆ ಹೋದ್ರೆ ಹೋಮ್ವರ್ಕ್ ಮಾಡಲಿಲ್ಲ ಅಂತ ಬೈತಾರೆ ಮನೆಯಲ್ಲೋ ಕ್ರಿಕೆಟ್ ಮ್ಯಾಚ್ ಇದೆ ಏನು ಮಾಡಬೇಕು ಈ ಟೆಂಪ್ಟೇಷನ್ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ ಮಕ್ಕಳಿಗೆ ಅರ್ಜುನನಿಗೆ ಟೆಂಪ್ಟೇಷನ್ ಅಲ್ಲ ಕೃಪಯ ಅಪ ಕೃಪ ತಂ ವಿಷ್ಟಂ ಕೃಪಯಾವಿಷ್ಟಂ ಕೂಲೇಕ್ಷಣಂ ಕುಲೇಕ್ಷಣಂ ಭೀಷ್ಮನನ್ನ ದ್ರೋಣನನ್ನು ಕೊಲ್ಲಬೇಕಲ್ಲ ಅಂತ ಸಂಕಟ ಪಡ್ತಾ ಇರೋ ಹೊತ್ತಲ್ಲಿ ಆ ಕಾರ್ಪಣ್ಯ ಬಂತು ಮನಸ್ಸಿನ ಶಕ್ತಿಯನ್ನು ಹಾಳು ಮಾಡಿಬಿಡಿತು